ನಿನ್ನೆ ಮೂರನೆಯ ಶ್ಲೋಕದ ಟೀಕೆಯನ್ನು ನೋಡಿದ್ವಿ ನಾಲ್ಕನೇ ಶ್ಲೋಕ ಮತ್ತು ಅದರ ಟೀಕೆ ನಾಲ್ಕನೇ ಶ್ಲೋಕಕ್ಕೆ ಸಣ್ಣ ಅವತರಣಿಕೆಯನ್ನು ಕೊಟ್ಟಿದ್ದಾರೆ एवं हरिहरयोः स्तुत्यत्वं सफलस्तुतिकत्वं च निरूप्य ये केचित् पापीयांसः तस्य सद्भावेऽपि विवदन्ते तन्निराकुर्वन् स्तौति ಮೊದಲು ಮೂರು ಶ್ಲೋಕದಲ್ಲಿ ಅಪೂರ್ಣವ ಸ್ತುತಿ ಮಾಡುದು. ಅಂತ ಒಂದು ಫಲಿಯಾನ್ ಫಲಿಯಾನ್ ಅಂದ್ರೆ ಈ ಸ್ತುತಿ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯೇ ಅಂತನ್ನೋದನ್ನೆಲ್ಲ ಹಿಂದಿನ ಮೂರು ಶ್ಲೋಕದಲ್ಲಿ ಚರ್ಚೆ ಮಾಡಿದ್ದಾಯಿತು ಈಗ ಇದಕ್ಕೂ ಮೀರಿ ಒಂದಿಷ್ಟು ಜನ ಕುತರ್ಕಗಳನ್ನು ಮಾಡ್ತಾರೆ ಆ ಕುತರ್ಕಗಳನ್ನು ಮೊದಲು ಏನು ಆ ಕುತರ್ಕಗಳು ಅಂತ ತೋರಿಸಿ ಅದನ್ನು ನಿರಾಕರಣೆ ಮಾಡ್ತಾರೆ ಓಂ ತವೈಶ್ವರ್ಯತ್ತಜ್ಜಗದುದಯ ರಕ್ಷಾ ಪ್ರಲಯ ತ್ರಯೀ ವಸ್ತು ವ್ಯಸ್ತಂತೆ ಸೃಷು ಭಿನ್ನಾಸು ತನುಷು अभव्यानामस्मिन् वरदरमणीयां रमणीं विहन्तुं व्याक्रोशीं विदधत इहैके जडधियः सरलार्थ ಮೊದಲು तव ऐश्वर्य यत् तत् ಜಗತ್ ಉದಯ ರಕ್ಷಾ ಪ್ರಲಯಕೃತ್ ನಿನ್ನ ಐಶ್ವರ್ಯವೇನಿದೆಯಲ್ಲ ಅದು ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ನಾಶವನ್ನು ಮಾಡುವಂಥದ್ದು ತ್ರಯಿ ವಸ್ತು ವ್ಯಸ್ತಂ ತ್ರಯಿ ಅಂದರೆ ವೇದ ವೇದವಾಣಿ ವೇದ ಇಲ್ಲದೆ ಹೋದರೆ ಸೃಷ್ಟಿಯೂ ಆಗಲ್ಲ ಸ್ಥಿತಿಯೂ ಆಗಲ್ಲ ನಾಶವೂ ಆಗಲ್ಲ ತ್ರಯಿ ವಸ್ತು ವ್ಯಸ್ತಂ ವೇದ ವಸ್ತುವಿನಿಂದ ಕೂಡಿರುವಂಥದ್ದು ಯಾವುದು ನಿನ್ನ ಮೂರು ರೂಪಗಳು ಮೂರು ರೂಪಗಳನ್ನು ತಗೊಂಡು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುತ್ತೀಯೇ ಸೃಷ್ಟಿಗೋಸ್ಕರ ರಜೋಗುಣ ಪ್ರಧಾನವಾದಂತಹ ಬ್ರಹ್ಮನ ರೂಪ ಸ್ಥಿತಿಯನ್ನು ಮಾಡಲಿಕ್ಕೋಸ್ಕರವಾಗಿ ಸತ್ತುಗುಣ ಪ್ರಧಾನವಾದಂತಹ ವಿಷ್ಣು ರೂಪ ಲಯವನ್ನು ಮಾಡಲಿಕ್ಕೋಸ್ಕರವಾಗಿ ಪ್ರಲಯವನ್ನು ಮಾಡಲಿಕ್ಕೋಸ್ಕರವಾಗಿ ತಮೋಗುಣ ಪ್ರಧಾನವಾದಂತಹ ರುದ್ರ ಶಿವರೂಪ ಇದನ್ನು ಧರಿಸುತ್ತೀಯೇ ಅಭವ್ಯರು ಅಭವ್ಯರು ಒಂದಿಷ್ಟು ಜನ ಬುದ್ಧಿ ಪರಿಪಕ್ವವಾಗಿಲ್ಲ ಇಂತಹ ಜನ ರಮಣೀಯಾಂ ಅರಮಣೀಂ ವ್ಯಾಕ್ರೋಶೀಂ ವೇದಾಧಾತೆ ನೋಡಲಿಕ್ಕೆ ರಮಣೀಯ ಇದರ ತರ್ಕ ಆದರೆ ನಿಜವಾಗಲು ಅರಮಣಿ ಕೆಟ್ಟದನ್ನು ತರುವಂತಹ ತರ್ಕವನ್ನು ಅವರು ಮುಂದಿಡ್ತಾ ಇದ್ದಾರೆ ಯಾರು ಜಡ ಜಡಧೀಗಳು ಇದು ಎರಡು ಥರ ಅರ್ಥ ಮಾಡಿದ್ದಾರೆ ಸರಳ ಅರ್ಥವನ್ನು ಹೇಳ್ತಾ ಇದ್ದೀನಿ ಮುಂದೆ ಇನ್ನೊಂದು ಅರ್ಥವನ್ನು ಹೇಳಿದ್ದಾರೆ ನೀವೇ ನೋಡ್ತೀರಿ ಇದು ಇದರ ಸರಳ ಅರ್ಥ ಏನು ಏನಾ ತರ್ಕಗಳು ಅಂತ ಅನ್ನೋದು ಮುಂದಿನ ಶ್ಲೋಕದಲ್ಲಿ ಈಗ ಇಷ್ಟರ ಟೀಕೆಯನ್ನು ನೋಡೋಣ ತವೇತಿ ಹೇ ವರದ ಈಪ್ಸಿತಪ್ರದ ಯತ್ ತವ ಐಶ್ವರ್ಯಂ ತತ್ ವಿಹಂತು ನಿರಾಕರ್ತು ಏಕೆ ಜಡಧಿಯ ಕೇಚಿನ್ ಮಂದಬುದ್ಧಯ ವ್ಯಾಕ್ರೋಶೀನ್ ವಿದಧತೆ ಹೇ ವರದನೆ ಈಪ್ಸಿತಪ್ರದ ನಾವು ಕೇಳಿದಂತಹ ಶ್ರೇಷ್ಠ ವಸ್ತುಗಳನ್ನು ಕೊಡುವಂಥವನೇ ತವ ಐಶ್ವರ್ಯಂ ವಿಹಂತುಂ ನಿನ್ನ ಯಾವ ಐಶ್ವರ್ಯವಿದೆಯೋ ಈಶ್ವರ ಭಾವವಿದೆಯೋ ಅದನ್ನು ಕಡಿಮೆ ಮಾಡಲಿ ಕಡಿಮೆ ಮಾಡಲಿಕ್ಕೆ ಅಥವಾ ಅದನ್ನು ಅಲ್ಲಗಡೆಯಲಿಕ್ಕೆ ಒಂದಿಷ್ಟು ಜನ ಮಂದಬುದ್ಧಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾವ ಏನನ್ನ ಮಾಡಿ ಪ್ರಯತ್ನ ಮಾಡ್ತಾರೆ ವ್ಯಾಕ್ರೋಶಿಯನ್ನ ಮಾಡಿ ವ್ಯಾಕ್ರೋಶಿ ಅಂದ್ರೇನು ಮುಂದೆ ಹೇಳ್ತಾರೆ ಸಾಕ್ಷೇಪಂ ಉಚ್ಚೈ ಭಾಷಣಂ ಆಕ್ರೋಶ ತಸ್ಯ ವ್ಯತಿಹಾರ ವ್ಯಾಕ್ರೋಶಿ ಆಕ್ಷೇಪವನ್ನ ಮಾಡಿಕೊಂಡು ಜೋರಾಗಿ ಮಾತಾಡೋದು ಅದು ದುಷ್ಟರ ಲಕ್ಷಣ ಅದು ಕೆಟ್ಟದನ್ನು ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ ಅಥವಾ ಗೊತ್ತಿದ್ರೂ ಗಟ್ಟಿಯಾಗಿ ಮಾತಾಡ್ತಾರೆ ಇನ್ನೊಬ್ಬರನ್ನ ಅವರ ವಾಗ್ಝರಿಯಿಂದಲೇ ಹೆದರಿಸಲಿಕ್ಕೆ ಜೋರಾಗಿ ಮಾತಾಡ್ತಾರೆ ಸಾಕ್ಷೇಪಂ ಉಚ್ಚೈರ್ ಭಾಷಣಂ ಆಕ್ರೋಶ ತಸ್ಯ ವ್ಯತಿಹಾರ ವ್ಯತಿಹಾರ ಏನು ಅಂತ ಮುಂದೆ ಹೇಳಿದ್ದಾರೆ ಅನ್ಯೇನ ಕರ್ತು ಆರಬ್ಧಂ ಅನ್ಯ ಕರೋತಿ ಅನ್ಯೇನ ಚ ಅನ್ಯ ಇತಿ ಕರ್ಮ ವ್ಯತಿಹಾರ ಒಬ್ಬ ಏನೋ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಇನ್ನೊಬ್ಬ ಅದಕ್ಕೆ ಧ್ವನಿಗೂಡಿಸಿ ಹೌದು ಹೌದು ಅಂತ ಹೇಳಿ ಇನ್ನೊಂದು ತರ್ಕವನ್ನು ಹೇಳ್ತಾನೆ ಮೂರನೇ ಅವನು ಈ ಇಬ್ಬರನ್ನ ಕೇಳಿ ಇನ್ನೊಂದು ಮೂರನೇ ಕುತರ್ಕವನ್ನು ಹೇಳ್ತಾನೆ ಇವರು ಎಲ್ಲರೂ ಕೂಡ ಜೋರಾಗಿ ಸತ್ಪುರುಷರ ಮಾತುಗಳನ್ನು ಅಲ್ಲಗಳೆಯಲಿಕ್ಕೆ ಈ ತರಹ ಮಾಡ್ತಾರೆ ವ್ಯಾಕ್ರೋಶಿ ವಿದಧತೆ ವ್ಯತಿಹಾರ ಅಂದರೆ ಒಬ್ಬನು ಶುರು ಮಾಡಿದ್ದು ಇನ್ನೊಬ್ಬನು ಇನ್ನೊಬ್ಬನು ಮುಂದುವರಿಸೋದು ಇನ್ನೊಬ್ಬನು ಶುರು ಮಾಡಿದ್ದು ಮತ್ತೊಬ್ಬನು ಮುಂದುವರಿಸೋದು ಇತ್ಯಾದಿ ಒಂದಿಷ್ಟು ವ್ಯಾಕರಣದ ವಿಷಯಗಳು ಇದನ್ನು ಬಿಡೋಣ ತಾಂ ವ್ಯಾಕ್ರೋಶೀಂ ಅಹಮಹಮಿಕಯ ಕುರ್ವತೆ ಯತ್ ಸರ್ವಪ್ರಮಾಣಂ ಸ ಸರ್ವಪ್ರಮಾಣ ಪ್ರಮಿತಂ ತದಪಿ ಜಿಘಾಂಸಂತಿ ಇತಿ ಯತ್ತದ್ಭ್ಯಾಂ ಮಂದಬುದ್ಧಿತ್ವಂ ದ್ಯೋತಿತಂ ಈ ವ್ಯಾಕ್ರೋಶಿಯನ್ನು ಅಂದರೆ ಒಬ್ಬರೊಬ್ಬರು ಕುತರ್ಕವನ್ನು ಪುಷ್ಟಿ ಮಾಡುವಂತಹ ಕೆಲಸವನ್ನು ಅಹಮಹಮಿಕಯ ನಾನು ಮುಂದು ತಾನು ಮುಂದು ಅಂತ ನಾನು ಮುಂದು ತಾನು ಮುಂದು ಅಂತ ಮಾಡ್ತಾ ಇರ್ತಾರೆ ಯತ್ ಸರ್ವ ಪ್ರಮಾಣ ಪ್ರಮಿತಂ ತದಪಿ ಸಂತಿ ಶ್ರುತಿ ಸ್ಮೃತಿ ಅನುಭವ ಎಲ್ಲ ಪ್ರಮಾಣಗಳಿಂದ ಸಾಧಿಸಲ್ಪಟ್ಟಂತಹ ವಸ್ತುವನ್ನು ಬ್ರಹ್ಮ ವಸ್ತುವನ್ನು ಬ್ರಹ್ಮನ ಐಶ್ವರ್ಯವನ್ನು ಅಲ್ಲಗಳೀತಾರೆ त ध्यान मंदबुद्धितं ज्योतितम ओ हेंगु ಹೇಳ್ತಾರೆ ನೋಡಿ ಅಂತ ಹೇಳಿದ್ರೆ ಎಂತ ಮೂರ್ಖರೇ ಇರು ಅಂತ ಹೇಳಿದಂಗೆ ಅಂತ ಈಗ ಆ ಇದು ಒಂದಷ್ಟು ವ್ಯಾತರೋಷಿ ಅದರಮ નહીં ತದ್ ವ್ಯಾಕ್ರೋಷी विधानात् तव ऐश्वर्य व्याधात् ಆಕಾಶವನ್ನು ನೋಡಿ ಯಾರಾದರೂ ಉಗಿದ್ರೆ ತನ್ನ ಮುಖದ ಮೇಲೆ ಬೀಳುತ್ತೆ ಸೂರ್ಯನ ನೋಡಿ ಉಗಿದ್ರೆ ತನ್ನ ಮುಖದ ಮೇಲೆ ಬೀಳುತ್ತೆ ಅದೇ ತರಹ ಇವರು ಎಷ್ಟೇ ಕುತರ್ಕಗಳನ್ನು ಮಾಡಲಿ ಆ ಕುತರ್ಕ ಮಾಡಿದ್ದರಿಂದ ನಿನ್ನ ಐಶ್ವರ್ಯಕ್ಕೆ ಏನು ಕುಂದು ಬರಲಿಲ್ಲ ಅವರನ್ನವರು ಅವಮಾನ ಮಾಡಿಕೊಂಡ ಹಾಗೆ ತೇಷಾಮೇವ ಅಧಃಪಾತಃ ಇತ್ಯರ್ಥ ಅವರದ್ದೇ ಅಧಃಪತನ ಇದರಲ್ಲಿ ಕೀದೃಶಂ ತವೈಶ್ವರ್ಯಂ ನಿನ್ನ ಐಶ್ವರ್ಯವನ್ನು ಅಲೆ ಅಲ್ಲಗಳೆಯಲಿಕ್ಕೆ ಅಂತ ಹೇಳಿದ ಮೇಲೆ ನಿನ್ನ ಐಶ್ವರ್ಯ ಎಂಥದ್ದು ಜಗದುದಯ ರಕ್ಷಾ ಪ್ರಲಯಕೃತ್ ಜಗತಃ ಆಕಾಶಾದಿ ಜಾತಸ್ಯ ಉದಯಂ ಸೃಷ್ಟಿ ಸೃಷ್ಟಿ ರಕ್ಷಾಂ ಉದಯಂ ಸೃಷ್ಟಿಂ ರಕ್ಷಾಂ ಸ್ಥಿತಿಂ ಪ್ರಲಯಂ ಸಂಹಾರಂ ಚ ತಥಾ ನಿನ್ನ ಐಶ್ವರ್ಯ ಎಂಥದ್ದು ಅಂದರೆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಇವ ಇವು ಮೂರು ಕೆಲಸಗಳನ್ನು ಮಾಡುವಂಥದ್ದು ನಿನ್ನ ಈಶ್ವರ ಭಾವವಿಲ್ಲದೆ ಹೋದರೆ ಸೃಷ್ಟಿಯೂ ಆಗ್ತಾ ಇರಲಿಲ್ಲ ಸ್ಥಿತಿಯೂ ಆಗ್ತಾ ಇರಲಿಲ್ಲ ಪ್ರಲಯವೂ ಆಗ್ತಾ ಇರಲಿಲ್ಲ ಅನೇನ ಅನುಮಾನಮುಕ್ತಂ ಇದು ಒಂಥರದ ಪ್ರಮಾಣ ತರ್ಕದಲ್ಲಿ ಅನುಮಾನ ಪ್ರಮಾಣ ಅಂತ ತಚ್ಚ ಅಜನ್ಮಾನೋ ಲೋಕಾ ಇತ್ಯತ್ರ ವ್ಯಕ್ತಂ ರಕ್ಷತೆ ಈ ತರ್ಕವನ್ನು ಅಂದ್ರೆ ಸಿದ್ಧಾಂತಿಗಳ ಒಳ್ಳೆಯ ತರ್ಕವನ್ನು ಅಜನ್ಮಾನುಲೋಕಾಹ ಎಂಬ ಶ್ಲೋಕದಲ್ಲಿ ಮುಂದುವರಿಯುತ್ತೆ ತಥಾ ವಸ್ತು ತ್ರಯ್ಯಾಹ ತ್ರಯಾಣಾಂ ವೇದಾನಾಂ ತಾತ್ಪರ್ಯೇಣ ಪ್ರತಿಪಾದ್ಯಂ ವಸ್ತು ಸರ್ವೇ ವಿಧಾಹ ಯತ್ಪದಮಾವನಂತಿ ಇತಿ ಶ್ರುತೇ ಮತ್ತು ನೀನು ನಿನ್ನ ಐಶ್ವರ್ಯ ಎಂಥದ್ದು ಅಂದರೆ ಇದೊಂದು ಬೇರೆ ಥರ ಹೇಳ್ತಾ ಇದ್ದಾರೆ ನಿನ್ನ ಐಶ್ವರ್ಯ ಎಂಥದ್ದು ಅಂದರೆ ತ್ರೈ ವಸ್ತುವು ನಿನ್ನ ಐಶ್ವರ್ಯ ತ್ರಯಾಣಾಂ ವೇದಾನಾಂ ತಾತ್ಪರ್ಯೇಣ ಪ್ರತಿಪಾದ್ಯಂ ಮೂರು ವೇದಗಳು ತತ್ಪರತೆಯಿಂದ ಹೇಳುವಂಥದ್ದು ನಿನ್ನ ಬಗ್ಗೆಯೇ ಈ ಪ್ರತ್ಯಕ್ಷ ಅನುಮಾನ ಆಗಮ ಇವೆಲ್ಲನೂ ಪ್ರಮಾಣಗಳು ಅಂತ ಒಪ್ಪಿದ್ದಾರೆ ಪ್ರತ್ಯಕ್ಷ ಅಂದರೆ ಬೆಂಕಿ ಸುಡುತ್ತೆ ಅಂತ ಹೇಳೋದನ್ನು ನಾವು ಪ್ರತ್ಯೇಕವಾಗಿ ಅನುಮಾನದಿಂದ ಸಿದ್ಧಿ ಮಾಡೋದು ಬೇಕಾಗಿಲ್ಲ ಬೆಂಕಿಯನ್ನು ಹೋಗಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಕೈ ಸುಡುತ್ತೆ ಅಂತ ಇದು ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಅನುಮಾನ ಅದಕ್ಕೆ ಒಂದು ಪ್ರಕ್ರಿಯೆಯನ್ನು ಹೇಳ್ತಾರೆ ಏನು ಅನುಮಾನ ಪ್ರಮಾಣ ಅಂದರೆ ಪ್ರತ್ಯಕ್ಷದ ಆಧಾರದ ಮೇಲೆ ಅನುಮಾನವನ್ನು ಮಾಡ್ತಾನೆ ಹೀಗಿರಬಹುದು ಅಂತ ಅನುಮಾನ ಅಂತಂದರೆ ಕನ್ನಡದ ಅನುಮಾನ ಅಲ್ಲ ಇದು ಸಂಸ್ಕೃತದ ಅನುಮಾನ ಅಂದರೆ ಪ್ರತ್ಯಕ್ಷವನ್ನು ನೋಡಿ ಮಾನವನ್ನು ಮಾಡ್ತಾನೆ ಮಾನ ಅಂತ ಅಂದರೆ ತಿಳುವಳಿಕೆಯನ್ನು ಪಡೆಯುತ್ತಾನೆ ಅವನಿಗೆ ಏನು ತನ್ನ ಮನೆ ಅಡುಗೆ ಮನೆಯಲ್ಲಿ ನೋಡಿದ್ದಾನೆ ಹೊಗೆ ಇದೆ ಬೆಂಕಿ ಇದ್ದ ಕಡೆ ಹೊಗೆ ಇದೆ ಅಂತಂಬೋದು ಮನೆಯಲ್ಲಿ ನೋಡಿದ್ದಾನೆ ಅಥವಾ ಎಲ್ಲೋ ಒಂದು ಕಡೆ ಕಟ್ಟಿಗೆಯನ್ನು ಸುಡುವಂಥ ಜಾಗದಲ್ಲಿ ನೋಡಿದ್ದಾನೆ ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಹೊಗೆ ಇದೆ ಅಂತ ಇನ್ನೊಂದು ಕಡೆ ಹೋಗಿ ಒಂದು ಗುಡ್ಡವನ್ನು ನೋಡ್ತಾನೆ ಗುಡ್ಡದ ಮೇಲೆ ದೊಡ್ಡ ಹೊಗೆ ಕಾಣಿಸ್ತಾ ಇದೆ ದೊಡ್ಡದಾಗಿ ಅದನ್ನು ನೋಡಿ ಅನುಮಾನವನ್ನು ಮಾಡ್ತಾ ಇದ್ದಾನೆ ಏನು ಗುಡ್ಡದಲ್ಲಿ ಖಂಡಿತವಾಗಿ ಬೆಂಕಿ ಇದೆ ಅದರ ಪ್ರಕ್ರಿಯೆ ಏನು ಅಂತಂದರೆ ನಮ್ಮ ಮನೆಯಲ್ಲಿ ನಾನು ಅಥವಾ ಬೇರೆ ಏನೋ ಒಂದು ಕಡೆ ನಾನು ಕಟ್ಟಿಗೆಯನ್ನು ಸುಡುವಾಗ ಹೊಗೆಯನ್ನು ನೋಡಿದ್ದೆ ಅಂದರೆ ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರಬೇಕು ಅಂತನ್ನೋದು ಅವನಿಗೆ ಗೊತ್ತಿದೆ ಈ ಕಾರಣದಿಂದ ಪ್ರತ್ಯಕ್ಷವನ್ನು ಪ್ರತ್ಯಕ್ಷ ಇರೋದು ಬರೀ ಹೊಗೆ ಅದರಿಂದ ಅನುಮಾನವನ್ನು ಹೇಳ್ತಾನೆ ಇನ್ನೊಂದಿರೋದು ಆಗಮ ಆಗಮ ಏನು ನಮ್ಮ ವೇದ ಇತ್ಯಾದಿ ಶಾಸ್ತ್ರಗಳು ಅವರಿಂದ ಅಥವಾ ವೇದವಿತ್ತುಗಳಿಂದ ಅಥವಾ ಅನುಭವಸ್ಥರಿಂದ ಬರುವಂತಹ ಮಾತುಗಳು ಅದು ಪ್ರಮಾಣ ಆಗುತ್ತೆ ಅದನ್ನು ಆಗಮ ಪ್ರಮಾಣ ಅಂತ ಹೇಳ್ತಾರೆ ಇಲ್ಲಿ ಹಿಂದೆ ಅನುಮಾನವನ್ನು ಹೇಳಿದ್ರು ನಿನ್ನ ಐಶ್ವರ್ಯದಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಆಗುತ್ತೆ ಅಂತ ಹೇಳಿದ್ರು ಅದನ್ನ ಮುಂದಿನ ಶ್ಲೋಕದಲ್ಲಿ ಅನುಮಾನವನ್ನು ಮುಂದುವರಿಸ್ತಾರೆ ಇಲ್ಲಿ ಆಗಮವನ್ನು ಹೇಳ್ತಾ ಇದ್ದಾರೆ ತ್ರೈ ವಸ್ತು ನಿನ್ನ ಐಶ್ವರ್ಯವು ತ್ರೈ ವಸ್ತು ವೇದದಲ್ಲಿ ಪ್ರತಿಪಾದ್ಯನಾದಂಥವನು ನೀನು ವೇದವು ಹೇಳ್ತಾ ಇರುವಂತಹ ಕಾರಣದಿಂದ ನಿನ್ನ ಐಶ್ವರ್ಯವು ಇದ್ದೇ ಇದೆ ಸರ್ವೇ ವೇದಾ ಯತ್ಪದ ಮಾಮನಂತಿ ಇತಿ ಶ್ರುತೇ ಎಲ್ಲ ವೇದಗಳು ಯಾರ ಸ್ಥಿತಿಯ ಬಗ್ಗೆ ಹೇಳುತ್ತವೋ ಪದಂ ಅಂದರೆ ಸ್ಥಿತಿ ಅಂತ ಅನೇನ ಆಗಮ ಪ್ರಮಾಣ ಉಕ್ತಂ ತಥಾ ಇದರಿಂದ ಆಗಮ ಪ್ರಮಾಣವನ್ನು ಹೇಳಿದ್ದಾರೆ ತಥಾ ಗುಣೈ ಸತ್ವರಜಸ್ತಮೋಭಿ ಲೀಲೋಪಾತ್ತೈ ಭಿನ್ನಾಸು ಪೃಥಕೃತಾಸು ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳನ್ನು ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿದಂತೆ ಅಂತ ತಗೋಬೇಕು ಈ ಮೂರು ರೂಪಗಳು ಬ್ರಹ್ಮ ವಿಷ್ಣು ರುದ್ರ ರೂಪಗಳು ನ ವಸ್ತುಗತ್ಯಾಭೇದ ಇತ್ಯರ್ಥ ಅದು ಮತ್ತೆ ಇದ್ದೇನೆ ವಸ್ತುತಃ ಏನೂ ಭೇದ ಇಲ್ಲ ಈ ತ್ರಿಮೂರ್ತಿಗಳಲ್ಲಿ ಆದರೆ ಈ ಕೆಲಸ ನಡಿಬೇಕಾಗಿ ನಡಿಬೇಕಾಗಿರೋ ಕಾರಣದಿಂದ ಸತ್ವಪ್ರಧಾನ ಒಂದು ರಜಸ್ ಪ್ರಧಾನ ಇನ್ನೊಂದು ತಮಸ್ಸು ಪ್ರಧಾನ ಇನ್ನೊಂದು ಅಂತ ಕಾಣಿಸ್ಕೊಳ್ಳೋದು ತಿಸೃಷು ಬ್ರಹ್ಮ ವಿಷ್ಣು, ಮಹೇಶ್ವರಾಖ್ಯಾಸು ಮೂರ್ತಿ ಮೂರ್ತಿಷು ವ್ಯಸ್ತಂ ವಿವಿಚ್ಯ ನ್ಯಸ್ತಂ ಮೂರು ಮೂರ್ತಿಗಳಲ್ಲಿ ನಿನ್ನ ಐಶ್ವರ್ಯ ಏನಿದೆಯೋ ಅದು ವಿಂಗಡಿಸಿ ಇಡಲ್ಪಟ್ಟಿದೆ ವಿವಿಚ್ಯ ನ್ಯಸ್ತಂ ಪ್ರಕಟೀಕೃತಂ ಇತಿ ಯಾವತ್ ಪ್ರಕಟವಾಗಿದೆ ರೂಪ ಕಾಣಿಸುವುದು ಬ್ರಹ್ಮವಿಷ್ಣು ಮಹೇಶ್ವರರ ರೂಪ ಉಪಲಕ್ಷಣಂ ಚೈತತ್ ಸರ್ವೇಷಾಂ ಅವತಾರಾಂ ಬರೀ ಈ ಮೂರು ರೂಪಗಳು ಮಾತ್ರವಲ್ಲ ಯಾವ ಯಾವ ಅವತಾರವನ್ನು ತಗೊಳ್ತಾನೋ ಭಗವಂತ ಅವೆಲ್ಲವನ್ನು ಇದರಲ್ಲಿ ಸೇರಿಸ್ಕೋಬಹುದು ಯಾವ ಯಾವ ಸಮಯಕ್ಕೆ ಯಾವ ಯಾವ ರೂಪಗಳು ಬೇಕೋ ಆ ರೂಪಗಳಲ್ಲಿ ಅವತಾರವನ್ನು ಮಾಡ್ತಾನೆ ಭಗವಂತ ಏತೇನ ಪ್ರತ್ಯಕ್ಷಂ ಪ್ರಮಾಣ ಉಕ್ತಂ ಅವತಾರಗಳು ಪ್ರತ್ಯಕ್ಷದ ವಿಷಯ ಯಾಕೆಂದರೆ ಅದನ್ನು ನೋಡಿದವರಿದ್ದಾರೆ ತೇನ ಸರ್ವಪ್ರಮಾಣ ಪ್ರಮಿತಂ ಈ ಐಶ್ವರ್ಯ ನಿನ್ನ ಐಶ್ವರ್ಯ ಏನಿದೆಯೋ ಅದು ಪ್ರತ್ಯಕ್ಷವಾಗಲಿ ಅನುಮಾನವಾಗಲಿ ಆಗಮವಾಗಲಿ ಎಲ್ಲ ಪ್ರಮಾಣಗಳಿಂದ ಸಿದ್ಧವಾಗುತ್ತೆ ಅಂತಹ ನಿನ್ನ ಐಶ್ವರ್ಯವನ್ನು ಅಲ್ಲಗಳೆಯಲಿಕ್ಕೆ ಒಂದೆಷ್ಟು ಜನ ಮಂದಬುದ್ಧಿಗಳು ಹೊರಡುತ್ತಾರೆ ಅಂತ ಮುಂದೆ कीदृशी व्या व्याक्रोशी एंत व्याक्रोशिया पीड़ता जन अंदर अस्म अभव्यानाम अस्मिन् भव्यम भद्रम कल्याण येषा ತರ್ಕ ಯಾರು ಮಾಡ್ತಾ ಇದ್ದಾನೆ ಅಂತನ್ನೋದ್ರಿಂದ ಅವನೆಂಥವನು ಅಂತ ಗೊತ್ತಾಗುತ್ತೆ ಅವನು ಒಳ್ಳೆಯದನ್ನ ಹೇಳ್ತಾ ಇದ್ರೆ ಅವನು ಮನಸ್ಸು ಚೆನ್ನಾಗಿದೆ ಕೆಟ್ಟದನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ ಸಂಘ ಕೆಟ್ಟದಿದೆ ಅವನು ಕೆಟ್ಟ ಕೆಟ್ಟವನಾಗಿದ್ದಾನೆ ಅಭವ್ಯರು ಅಂತ ಅಭವ್ಯರು ಮಾಡ್ತಾ ಇರುವಂತಹ ವ್ಯಾಕ್ರೋಶಿ ಇದು ಅಭವ್ಯ ಅಂದರೆ ಖಂಡಿತವಾಗಿ ಅವರಿಗೆ ಲೋಕದಲ್ಲಿ ಕಲ್ಯಾಣ ಆಗಲಿಕ್ಕಿಲ್ಲ ನಾಸ್ತಿ ಭದ್ರಂ ಕಲ್ಯಾಣಂ ಯಶಾಂ ಭಗವಂತನ ಐಶ್ವರ್ಯವನ್ನು ಅಲ್ಲಗಳೆದರೆ ತಮ್ಮನ್ನು ತಾವು ಕೆಳಮುಖವಾಗಿ ಹೋಗುವಂತೆ ಮಾಡಿಕೊಳ್ತಾರೆ ಅದಕ್ಕೋಸ್ಕರ ಅಭದ್ರರು ಅವರು ಕಲ್ಯಾಣ ವಿರೋಧಿಗಳು ತಮ್ಮ ಮಂಗಲವನ್ನೇ ನಾಶ ಮಾಡಿಕೊಳ್ತಾರವರು ತೇ ಅಭವ್ಯಾಹ ಅಭವ್ಯರು ಅವರು ರಮಣೀಯಾಂ ಮನೋಹರಾಂ ವಸ್ತುತಃ ತು ಅರಮಣಿ ಅಮನೋಹರಾಂ ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರ್ದೂ ಅಂಕುಶ ಇಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಖುಷಿನೇ ಆದರೆ ಅದರಿಂದ ಏನಾಗುತ್ತೆ ಅಧಃಪತನ ಆಗುತ್ತೆ ಅದಕ್ಕೋಸ್ಕರ ಅದು ವಸ್ತುತಃ ಅಮನೋಹರ ನೋಡಲಿಕ್ಕೆ ಮನೋಹರವಾದಂತಹ ತರ್ಕಗಳು ಎಲ್ಲ ವಿಜ್ಞಾನ ಇತ್ಯಾದಿಯಿಂದ ಈ ನಡುವೆ ಮಾಡ್ತಾ ಇರುವಂಥ ತರ್ಕಗಳೆಲ್ಲವೂ ಕೂಡ ಇದಕ್ಕೆ ಸೇರೋದು ಅಮನೋಹರೇಟಿ ಮನೋಹರ ಬುದ್ಧಿ ಭ್ರಾಂತಿ ಅಭಾಗ್ಯ ಅತಿಶಯತಾ ಅತಿಶಯಾತ್ ತೇಷಾಂ ಇತ್ಯರ್ಥ ಅಮನೋಹರದಲ್ಲಿ ಮನೋಹರ ಬುದ್ಧಿ ನಿಜವಾಗ್ಲೂ ಕೆಟ್ಟದ್ದು ಆದರೆ ಅದನ್ನು ಒಳ್ಳೆಯದು ಅಂತ ಸ್ವೀಕಾರ ಇದ್ದಾನೆ ಯಾಕೆ ಅವನ ಹಣೆಬರಹ ಅಂಥದ್ದು ಅಭಾಗ್ಯ ಅತಿಶಯ ಅಭಾಗ್ಯ ತುಂಬ ಜಾಸ್ತಿ ಆಗಿದೆ ನಿನ್ನೆ ಕೂಡ ನಾವು ನೋಡಿದ್ವಿ ಯಾರು ಭಗವಂತ ಯಾರನ್ನ ಮೇಲೆತ್ತಬೇಕು ಅಂತಿದ್ದಾನೋ ಉನ್ನಿನೀಷತೆ ಸಾಧು ಕರ್ಮಕಾರಯತಿ ಅವನಿಂದ ಒಳ್ಳೆಯ ಕೆಲಸವನ್ನು ಮಾಡಿಸ್ತಾನೆ ಇವರ ಭಾಗ್ಯ ಈ ತರಹ ಕೆಟ್ಟದ್ದನ್ನೇ ಮಾಡ್ತಾ ಇದ್ದಾರೆ ಹರಿಪಕ್ಷೆ ಏವಂ ಇದು ವಿಷ್ಣು ಪರವಾದ ಟೀಕೆ ಅದು ಕೂಡ ಹೀಗೆ ಇದೆ ಸ್ವಲ್ಪ ಹೆಚ್ಚು ಹೇಳ್ತಾ ಇದ್ದಾರೆ ಅಥವಾ अस्मिन् स्थगैश्वर्ये अभव्यानां मध्ये जडधियः जडमतेः अत्यन्तम् अपकृष्टस्य इत्यर्थः इति स्वल्प व्यत्यास माडिदारे जडधियः अन्तनोदु जडधीगळु अन्त प्रथमा विभक्ति बहुवचनमागुत्ते इन्नोन्देनन्द्रे ಷಷ್ಠಿ ವಿಭಕ್ತಿ ಏಕವಚನ ಆಗುತ್ತೆ ಷಷ್ಠಿ ವಿಭಕ್ತಿ ಏಕವಚನದಲ್ಲಿ ಜಡಧಿಯ ಅಂದರೆ ಜಡಬುದ್ಧಿಯ ಅದಕ್ಕೆ ಅರ್ಥ ಕೊಟ್ಟಿರೋದಿಲ್ಲಿ ಯಾರು ಈ ತರಹ ಅಭವ್ಯರಿರ್ತಾರೋ ದುಷ್ಟರಿರ್ತಾರೋ ಅದರಲ್ಲಿ ಅತ್ಯಂತ ದುಷ್ಟ ಯಾರಿದ್ದಾನೋ ಅವನು ಅತ್ಯಂತ ಅಪಕೃಷ್ಟಸ್ಯ ತಸ್ಯ ವಸ್ತುತೋ ಅರಮಣೀಂ ವ್ಯಾಕ್ರೋಶೀಂ विहंतुम एक मुख्या रमणीयां व्याक्रोशी विदधते अवन अंत दुष्टाति दुष्टन तर्क अलगड़े ಏಕೆ जन सिद्धांति जन ಒಂದಿಷ್ಟು ಅವನ ಅರಮಣೀಯವಾದಂತಹ ತರ್ಕವನ್ನು ಅಲ್ಲಗಳೆಯಲು ಒಂದಿಷ್ಟು ಜನ ನಿಜವಾದ ವಿದ್ವಾಂಸರು ನಿಜವಾದ ಸತ್ಪುರುಷರು ರಮಣೀಯವಾದಂತಹ ಮಂಗಲಕರವಾದಂತಹ ತರ್ಕವನ್ನು ಮುಂದಿಡ್ತಾ ಇದ್ದಾರೆ ಅಂತ ಸ್ವಲ್ಪ ಅರ್ಥ ವ್ಯತ್ಯಾಸದಲ್ಲಿ ಹೇಳಿದ್ದಾರೆ ಅಂದರೆ ಅಲ್ಲೂ ಸೇರಿಸ್ಕೋಬೋದು ಅಲ್ಲೂ ಇದೇ ಥರದ ಅರ್ಥವನ್ನು ಮಾಡ್ಬೋದು ಶಿವಪರವಾಗಿಯೂ ಕೂಡ जडधियः ಪೂರ್ವಪಕ್ಷಿಣ पूर्वपक्षिणः ಜಡಧಿಯ जडधियः ಅಂತ ಜಡಧೀನ ಜಡಬುದ್ಧಿಯ ಅಂತ ಏಕವಚನವನ್ನು ಹೇಳಿದ್ದಾರೆ ಆದ್ದರಿಂದ ಪೂರ್ವ ಪಕ್ಷದವನ ಆ ದುಷ್ಟನ ತುಚ್ಛತ್ವ ಅವನು ಅವನಿಗಷ್ಟು ಮರ್ಯಾದೆ ಕೊಡೋದು ಅಂತ ಹೇಳಿ ತುಚ್ಛತ್ವ ಏಕೆ ಇ इति ಸಿದ್ಧಾಂತಿನ ಅತಿ ಮಹತ್ವಂ ಸೂಚಿತ ಏಕೆ ಅಂತ ಹೇಳಿರೋದು ಏಕ ಏಕವು ಏಕೆ ಅಂತ ಪದ ಇರೋದು ಏಕೆ ಅಂದರೆ ಒಂದೆಷ್ಟು ಜನ ಅಂತ ಕನ್ನಡದಲ್ಲಿ ಕಷ್ಟ ಅದರ ಅನುವಾದ ಮಾಡುವುದು ಒಂದೆಷ್ಟು ಜನ ಅಂತಲೇ ಮಾಡಬೇಕು ಒಂದುಗಳು ಅಂತ ಹೇಳಬಹುದು ಸರಿ ಬರಲ್ಲ ಈ ಒಂದಿಷ್ಟು ಜನ ಅಂತ ಹೇಳಿರುವುದರಿಂದ ಸಿದ್ಧಾಂತಿಗಳ ಪಕ್ಷ ಬಲವತ್ತಾಗಿದೆ ಅಂತ ಸೂಚಿಸಿದ್ದಾರೆ ಅಂತನ್ನೋದು ನಾಲ್ಕನೇ ಶ್ಲೋಕದ ಟೀಕೆ ಎತ್ಮಪ್ರತ್ಯಕ್ಷ ಅಪಹ್ನುವತೆ ತ್ರಯೀ ಚ ಅನ್ಯಥಾ ವರ್ಣಯಂತಿ ತೇ ಅನುಮಾನೇನೈವ ನಿರಾಕಾರ್ಯಾ ಯಾರು ಪ್ರತ್ಯಕ್ಷವನ್ನು ಒಪ್ಪುವುದಿಲ್ಲವೋ ಮತ್ತು ಆಗಮವನ್ನ ವೇದವನ್ನ ಅಲ್ಲಗಳೀತಾರೋ ಅವರನ್ನು ಖಂಡನೆ ಮಾಡಲಿಕ್ಕೆ ಅನುಮಾನವನ್ನೇ ಉಪಯೋಗಿಸಬೇಕು ಇದು ವಾದದ ಭಾಷೆಯದು ಸ್ವಲ್ಪ ಕಷ್ಟ ಆಗ್ಬೋದು ವಾದದಲ್ಲಿ ನೀವು ಬೇಕಾದರೆ ಪ್ರತ್ಯಕ್ಷದಿಂದಲೂ ಒಬ್ಬನನ್ನು ಖಂಡಿಸಬಹುದು ನೀನು ಹೇಳ್ತಾ ಇರೋವಂಥದ್ದು ಪ್ರತ್ಯಕ್ಷ ವಿರೋಧ ಬರುತ್ತೆ ಅಂತ ಹೇಳ್ಬೋದು ಇಲ್ಲದೇ ಇದ್ರೆ ನೀನು ಹೇಳ್ತಾ ಇರೋವಂಥದ್ದು ಶ್ರುತಿಗೆ ವಿರೋಧ ಬರುತ್ತೆ ಅಂತ ಹೇಳಬಹುದು ಇಲ್ಲಿ ಪ್ರತ್ಯಕ್ಷವನ್ನೂ ಒಪ್ತಾ ಇಲ್ಲ ಶ್ರುತಿಯನ್ನೂ ಒಪ್ತಾ ಇಲ್ಲ ಅಂತ ಅನ್ನೋನನ್ನು ನೀವು ಯಾವ ತರಹ ಅವನ ಹತ್ರ ತರ್ಕ ಮಾಡಬೇಕು ಅಂದರೆ ಅನುಮ ಅನುಮಾನವನ್ನು ಆಶ್ರಯಿಸಿಯೇ ತರ್ಕವನ್ನು ಮಾಡಬೇಕು ಅನುಮಾನೇನೈವ ಅಂತ ಹೇಳಿದ್ದಾರೆ ಏನದು ಅನುಮಾನ ಅಂತನ್ನೋದನ್ನು ನೋಡೋಣ ತಚ್ಚ ಅನುಮಾನಂ, ಕ್ಷಿತ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವದಿತಿ ಜಗದುದಯರಕ್ಷಾ ಇತ್ಯನೇನ ಸೂಚಿತ ಅನುಮಾನ ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ ಲೋಕ ಅಂತನ್ನೋದು ತಚ್ಚಾಪ್ಯನುಮಾನಂ ಸಕರ್ತೃಕಂ ಕಾರ್ಯತ್ವಾತ್ ಘಟವದಿತಿ ರಕ್ಷಾ ಲಯ ಇತ್ಯನೇನ ಸೂಚಿತ ಜಗತ್ತಂತನ್ನೋದು ವಸ್ತು ಹೇಗೆ ಒಂದು ಮಡಕೆ ಇದ್ದ ಹಾಗೆ ಜಗತ್ತು ಅಂತನ್ನೋದು ಮಾಡಲ್ಪಟ್ಟಂತಹ ವಸ್ತು ಮಾಡಲ್ಪಟ್ಟಂತಹ ವಸ್ತು ಅಂತ ಹೇಳಿದ ಮೇಲೆ ಮಾಡುವಂಥವನು ಒಬ್ಬ ಬೇಕು ಅಂತನ್ನೋದು ಈ ತರ್ಕದ ಸರಣಿ ಯಾಕೆ ಅದು ಮಾಡಲ್ಪಟ್ಟಿತು ಆ ಜಗತ್ತು ಒಂದು ಮಡಕೆ ಹಾಗೆ ಜಗತ್ತು ಮಾಡಲ್ಪಟ್ಟರೆ ಅದರ ಪ್ರಯೋಜನ ಏನು ಅಂತೆಲ್ಲ ಆ ರೀತಿಯಲ್ಲಿ ನೋಡಿದ್ರೆ ಈ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೋದು ವಾದಿಗೆ ಸರಿಯಾಗಿ ಉತ್ತರವನ್ನು ಕೊಡಬಹುದು ಅಂತ ತತ್ರ ಪೂರ್ವಶ್ಲೋಕೋಕ್ತ ವ್ಯಾಕ್ರೋಶಿ ಬೀಜ ಪ್ರತಿಕೂಲತರ್ಕಂ ಉದ್ಭಾವಯಂತಹ ಪೂರ್ವಪಕ್ಷಿಣ ನಿರಾಕುರ್ವನ್ ಸ್ತೌತಿ ಹಿಂದಿನ ಶ್ಲೋಕದಲ್ಲಿ ಇದ್ದಂತಹ ಯಾವ ವ್ಯಾಕ್ರೋಶಿ ಇತ್ತೋ ತರ್ಕವಿತ್ತೋ ಅದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರವಾಗಿ ಈ ಮುಂದಿನ ಶ್ಲೋಕವನ್ನು ಹೇಳಿದ್ದಾರೆ ಅನುಕೂಲ ತರ್ಕವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅಥವಾ ಇನ್ನೊಂದು ಇನ್ನೊಂದು ಅರ್ಥ ಈ ಶ್ಲೋಕಕ್ಕೆ ಯಾವ ಥರದ ಕುತರ್ಕವನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ಈ ಶ್ಲೋಕವನ್ನು ನಾವು ತಿಳ್ಕೋಬಹುದು ಅಂತ ಹೇಳಿದ್ದಾರೆ किमीह किङ्कायः स खलु किमुपायस्त्रिभुवनम् किमाधारोधाता सृजति किमुपादान इति च अतर्क्यैश्चर्ये त्वय्यनवसुर त्वय्यनवसरदुःस्थो हतधियः कुतर्कोऽयं कांश्चिन्मुखरयति मोहाय जगतः सरलार्थ ಕಿಮೀಹ ಕಿಂಕಾಯ ಸಖಲು ಖಲು किमुपाय ತ್ರಿಭುವನ ಕಿಂ ಆಧಾರ ಧಾತಾ ಸೃಜತಿ ಇದು ಪೂರ್ವ ಪಕ್ಷಗಳು ಮಾಡ್ತಾ ಇರೋವಂಥ ಕುತರ್ಕ ಅಂತ ತಗೊಂಡ್ರೆ ಯಾವ ಆಸೆಯಿಂದ ಕಿಂ ಈಹ ಕಿಂಕಾಯ ಯಾವ ದೇಹವನ್ನು ಹೊಂದಿ ಕಿಮ್ ಉಪಾಯ ಈಗ ಒಂದು ಮಡಕೆಯನ್ನು ಮಾಡಬೇಕಾದ್ರೆ ಒಂದು ಚಕ್ರ ಬೇಕು ಒಂದು ಚಕ್ರವನ್ನು ತಿರುಗಿಸುವಂತಹ ದೊಣ್ಣೆ ಬೇಕು ಆಮೇಲೆ ಮಣ್ಣು ಬೇಕು ಆ ಥರದ ಯಾವ ಉಪಾಯಗಳನ್ನು ಬಳಸಿದ್ದಾನೆ ಭಗವಂತ ತ್ರಿಭುವನವನ್ನು ಸೃಷ್ಟಿ ಮಾಡಲಿಕ್ಕೆ ಕಿಮ್ ಆಧಾರ ಯಾವುದರ ಮೇಲೆ ಮಡಕೆಯನ್ನು ಮಾಡುವಂಥವನು ನೆಲದ ಮೇಲೆ ನಿಂತುಕೊಂಡು ಮಾಡ್ತಾ ಇದ್ದಾನೆ ಈ ಭಗವಂತನಾದಂಥವನು ಅವನಿಗೆ ಯಾವ ಆಧಾರ ಇತ್ತು ಕಿಂ ಉಪಾದಾನ ಯಾವುದನ್ನು ಉಪಾದಾನವಾಗಿ ಬಳಸಿಕೊಂಡು ಮಡಕೆಯನ್ನು ಮಾಡುವಾಗ ಮಣ್ಣು ಉಪಾದಾನ ಇಲ್ಲಿ ಯಾವುದು ಉಪಾದಾನ ಇತಿ ಅತರ್ಕೆ ಅತರ್ಕೈಶ್ಚರ್ಯೆ ಅಂತ ಕೂಡ ಇದೆ ಅತರ್ಕೈಶ್ವರ್ಯೆ ಅಂತ ಕೂಡ ಇದೆ ಅತರ್ಕೈಶ್ವರ್ಯೆ ಅಂತ ತಗೊಂಡ್ರೆ ತರ್ಕಕ್ಕೆ ಮೀರಿದಂತಹ ಐಶ್ವರ್ಯ ನಿನ್ನದ್ದು ಇದರಲ್ಲಿ ಇಂತಹ ಕುತರ್ಕಗಳನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ ಮೂರ್ಖರು ಅನವಸರ ದುಸ್ಥಃ ಅದು ಮುಂದೆ ಗೊತ್ತಾಗುತ್ತೆ ಏನದು ಅಂತ ಧಿಯ ಬುದ್ಧಿ ಕೆಟ್ಟಂತಹ ಜನ ಈ ತರಹ ತರ್ಕಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅಷ್ಟು ಮಾತ್ರ ಅಲ್ಲ ತರ್ಕಗಳನ್ನು ಮಾಡಿ ಕಾಂಶಿನ್ ಮುಖರಯತಿ ಬೇರೆಯವರನ್ನು ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ किमिति हे वरदेति पूर्वश्लोकात् संबंध ಸಂಬೋಧನ ಅನುಷಂಗ ಹಿಂದಿನ ಶ್ಲೋಕದಿಂದ ವರದ ಅಂತನೋ ಸಂಬೋಧನವನ್ನು ತಗೊಳ್ಳಿ ತ್ವಯಿ ವಿಷಯ ಕುತರ್ಕ तर्काभास कांशि हतधिय कानपि दुष्टबुद्धीन जगत विश्व मोहाय अन्यथा प्रतिपत्तये मुखरयति वाचालान करोति ತರ್ಕದ ಆಭಾಸ ನಿಜವಾಗಲೂ ತರ್ಕವಲ್ಲ ಅದು ತರ್ಕದ ಹಾಗೆ ಕಾಣಿಸುತ್ತೆ ಅಂತಹ ತರ್ಕಗಳನ್ನು ಉಪಯೋಗಿಸಿ ತಾವು ಸ್ವತಃ ದುಷ್ಟಬುದ್ಧಿಗಳು ಬೇರೆಯವರನ್ನೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ ದುಷ್ಟಬುದ್ಧೀನ್ ವಿಶ್ವಸ್ಯಾಪಿ ಮೋಹಾಯ ಅನ್ಯಥಾ ಪ್ರತಿಪತ್ತಯಿ ಭಗವಂತನ ವಿಷಯದಲ್ಲಿ ಅನ್ಯಥಾ ಪ್ರತಿಪತ್ತಿ ಬರುವ ಹಾಗೆ ಮಾಡ್ತಾ ಇದ್ದಾರೆ ಅನ್ಯಥಾ ಪ್ರತಿಪತ್ತಿ ಅಂತಂದರೆ ಹೇಗಿದೆಯೋ ಭಗವಂತನ ಸ್ವರೂಪ ಹಾಗೆ ಹೇಳದೆ ಅದನ್ನು ವಿರುದ್ಧ ಮಾಡಿ ಹೇಳುವಂಥದ್ದು ಅದು ಅನ್ಯಥಾ ಪ್ರತಿಪತ್ತಿ ಜನರಿಗೆ ಭಗವಂತನ ವಿಷಯದಲ್ಲಿ ಭಗವಂತನ ಐಶ್ವರ್ಯದ ವಿಷಯದಲ್ಲಿ ಅನ್ಯಥಾ ಪ್ರತಿಪತ್ತಿ ಬರುವ ಹಾಗೆ ಮಾಡ್ತಾ ಇದ್ದಾರೆ ಮುಖರಯತಿ ವಾಚಾಲಾನ್ ಕರೋತಿ ಅವರಲ್ಲಿ ಬರೀ ಬುದ್ಧಿ ಕೆಡಿಸೋದು ಮಾತ್ರವಲ್ಲ ಬುದ್ಧಿ ಕೆಟ್ಟು ಅವರಿನ್ನಷ್ಟು ಮಾತಾಡುವ ಹಾಗೆ ಕೆಟ್ಟದ್ದನ್ನೇ ಮಾತಾಡುವ ಹಾಗೆ ಮಾಡಿದ್ದಾರೆ ಒಂದಿಷ್ಟು ಜನ ದುಷ್ಟರು ಕೀದೃಶೇ ತ್ವಯಿ ನಿನ್ನ ವಿಷಯದಲ್ಲಿ ಮಾಡ್ತಾ ಇದ್ದಾರೆ ಎಂತಹವನು ನೀನು ಅಂತಂದ್ರೆ ಅತರ್ಕ್ಯಂ ತರ್ಕ ಅಗೋಚರಂ ಐಶ್ವರ್ಯಂ ಯಸ್ಯ ತಸ್ಮಿನ್ ಸರ್ವತರ್ಕ ಅಗೋಚರೇ ತ್ವಯಿ ತರ್ಕಕ್ಕೆ ಮೀರಿದಂತಹ ನಿನ್ನ ಸ್ವರೂಪ ನಿನ್ನ ಐಶ್ವರ್ಯ ಅಂತಹ ತರ್ಕಕ್ಕೆ ಮೀರಿದಂತಹ ಐಶ್ವರ್ಯವುಳ್ಳಂತಹ ನಿನ್ನ ವಿಷಯದಲ್ಲಿ ತರ್ಕಗಳನ್ನು ಉಪಯೋಗಿಸ್ತಾ ಇದ್ದಾರೆ ಯಾವುದನ್ನು ತರ್ಕದಿಂದ ನಿಶ್ಚಯ ಮಾಡಬಾರದೋ ಆ ವಿಷಯದಲ್ಲಿ ತರ್ಕವನ್ನು ಉಪಯೋಗಿಸ್ತಾ ಇದ್ದಾರೆ ಯಹ ಕಶ್ಚಿತ್ ತರ್ಕ ಸ್ವಾತಂತ್ರ್ಯೇಣ ಉಪನ್ಯಸ್ಯತೆ ಸರ್ವೋಪಿ ಆಭಾಸ ಇತ್ಯರ್ಥ ಶ್ರುತಿಗೆ ಅನುಕೂಲವಾಗದಂತಹ ತರ್ಕ ಯಾವುದಿದೆಯೋ ಅದು ಸ್ವತಂತ್ರ ತರ್ಕ ಅದಕ್ಕೆ ಬೆಲೆ ಇಲ್ಲ ಅಂತಹ ತರ್ಕವನ್ನು ಉಪಯೋಗಿಸ್ತಾ ಇದ್ದಾರೆ ಇವರು गोचर स्वगोचरशूरत्वात् स्व अगोचरे भावे युक्त एवेति भावः ಇದು ಭಗವತ್ಪಾದರ ಉಪನಿಷತ್ ಭಾಷ್ಯದಲ್ಲಿ ಬರುವಂಥ ವಿಷಯ ಸ್ವವಿಷಯ ಶೂರಾಣಿ ಪ್ರಮಾಣಾನಿ ಅಂತ ಪ್ರಮಾಣಗಳು ಅಂದರೆ ಯಾವುದರಿಂದ ನಾವು ಜ್ಞಾನವನ್ನು ಗ್ರಹಿಸ್ತೀವೋ ಅವುಗಳು ಸ್ವವಿಷಯದಲ್ಲಿ ಶೂರವಾಗಿರುತ್ತವೆ ಹೇಗೆ ಇಂದ್ರಿಯಗಳು ಪ್ರಮಾಣ ಕೆಂಪು ಬಣ್ಣ ಇತ್ತು ನಾನು ಕೇಳಿ ಬಂದೆ ಅಂತ ಯಾರಾದರೂ ಹೇಳಿದ್ರೆ ಅದು ಹೊಂದೋದಿಲ್ಲ ನೋಡಿದೆಯಾ ಅಂತ ಕೇಳ್ತಾರೆ ಇಂಪಾಗಿ ಹಾಡದ ಮುಟ್ಟಿ ಬಂದೆ ಅಂತ ಯಾರು ಹೇಳಲಿಕ್ಕೆ ಬರಲ್ಲ ಕಿವಿಯ ವಿಷಯಕ್ಕೆ ಕಿವಿಯೇ ಪ್ರಮಾಣ ಕಣ್ಣಿನ ವಿಷಯಕ್ಕೆ ರೂಪಕ್ಕೆ ಕಣ್ಣೇ ಪ್ರಮಾಣ ಆ ತರಹ ಒಂದಿಷ್ಟು ವಿಷಯಗಳಿಗೆ ವೇದವೇ ಪ್ರಮಾಣ ವೇದವನ್ನು ಬಿಟ್ಟು ಬೇರೆ ಯಾವುದು ಕೂಡ ಆ ವಿಷಯದಲ್ಲಿ ಮಾತನಾಡಲಿಕ್ಕೆ ಬರೋದಿಲ್ಲ ಹೇಗೆ ಪುನರ್ಜನ್ಮ ಇದೆಯಾ ಅದನ್ನ ಯಾರೂ ಪ್ರತ್ಯಕ್ಷವಾಗಿ ನೋಡಿಲ್ಲ ಇವತ್ತು ಹೋದವನು ಮುಂದೆ ಈ ಗರ್ಭವನ್ನು ಸೇರಿದ ಅಂತ ಯಾರೂ ಪ್ರತ್ಯಕ್ಷವಾಗಿ ನೋಡಿಲ್ಲ ಅನುಮಾನ ಮಾಡಲಿ ಮಾಡಿ ಹೇಳಲಿಕ್ಕೆ ಬರಲ್ಲ ಯಾಕೆಂದರೆ ಪ್ರತ್ಯಕ್ಷ ಎಲ್ಲನ ನೋಡಿದರೆ ಅನುಮಾನ ಮಾಡಬಹುದು ಇತ್ಯಾದಿ ಕೊನೆಯಲ್ಲಿ ನಮಗೆ ಈ ವಿಷಯವನ್ನು ತಿಳ್ಕೋಬೇಕು ಅಂತಂದರೆ ಎಲ್ಲಿ ತಿಳಿಬೇಕು ವೇದ ಒಂದರಲ್ಲೇ ತಿಳಿಬೇಕು ಮತ್ತೆ ಇಲ್ಲಿ ಭಗವಂತನ ಐಶ್ವರ್ಯದ ವಿಷಯ ಈಶ್ವರನೊಬ್ಬ ಇದ್ದಾನೆ ಅಂತ ಹೇಳಿಕೊಡುವಂಥದ್ದು ವೇದ ಅದನ್ನು ಹೋಗಿ ನಾವು ಪ್ರತ್ಯಕ್ಷದಿಂದ ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಸಿದ್ಧಿ ಮಾಡಲಿಕ್ಕೆ ಬರುವುದಿಲ್ಲ ಹ್ಮ್ ವಾದಿ ಯಾರಿದ್ದಾನೋ ಪೂರ್ವ ಪಕ್ಷದವನು ಅವನು ಹೇಳ್ತಾ ಇರುವಂಥದ್ದು ಯಾವ ಇಚ್ಛೆಯಿಂದ ಮಾಡ್ದ ಯಾವ ವಸ್ತುವನ್ನು ಉಪಯೋಗಿಸಿ ಮಾಡ್ದ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳೇನು ಕೇಳ್ತಾ ಇದ್ದಾನೋ ವೇದವನ್ನು ಬಲ್ಲದೇ ಇರುವಂತಹ ಕಾರಣದಿಂದ ಆ ಕಾರಣದಿಂದ ಈ ತರ್ಕಕ್ಕೆ ಬೆಲೆ ಇಲ್ಲ ಕುತರ್ಕಮೇವ ಆಹ ಕಿಮೀಹ ಇತ್ಯಾದಿನ ಕುತರ್ಕ ಏನು ಅಂತನ್ನುವುದನ್ನು ಕಿಮೀಹ ಅಂತನೂ ಭಾಗದಿಂದ ಹೇಳ್ತಾ ಇದ್ದಾರೆ ಸಹ ಧಾತ ಪರಮೇಶ್ವರ ತ್ರಿಭುವನಂ ಸೃಜತೀತಿ ಸಿದ್ಧಾಂತಮನೂದ್ಯ ತತ್ರ ದೂಷಣ ಮಾಹ ನೀವೇನೋ ಧಾತ ವಿಧಾತೃವು ಭಗವಂತನು ತ್ರಿಭುವನವನ್ನು ಮಾಡ್ತಾನೆ ಅಂತ ಹೇಳ್ತಿರಲ್ಲ ಇಲ್ಲಿವರೆಗೂ ಅನುವಾದ ಹೇಳಿದ್ದನ್ನೇ ಮತ್ತೆ ಹೇಳೋದು ಅಲ್ಲಿ ಒಂದು ದೂಷಣ ಏನಾಗ್ತದೆ ಏನು ಕಿಂತು ಕಾ ಇಹ ಚೇಷ್ಟಾ ಯಸ್ಯ ಇತಿ ಕಿಮಿಹ ಯಾವ ಈಹೆ ಯಾವ ಚೇಷ್ಟೆ ಯಾವ ವ್ಯಾಪಾರದಿಂದ ಯಾವ ಕೆಲಸದಿಂದ ಮಾಡಿದ ತ್ರಿಭುವನವನ್ನು ಅದನ್ನೇನು ಕುದಿಸಿ ಮಾಡಿದ್ನ ಅದನ್ನೇನು ಹುರಿದು ಮಾಡಿದ್ನ ಇತ್ಯಾದಿ ಕಹ ಕಾಯ ಶರೀರಂ ಕರ್ತೃರೂಪಂ ಯಸ್ಯೇತಿ ಕಿಂಕಾಯ ಯಾವ ಶರೀರವನ್ನು ಉಪಯೋಗಿಸಿ ಮಾಡಿದ ಪೂರ್ವ ಪೂರ್ವ ಪಕ್ಷದನ್ನು ಕೇಳ್ತಾ ಇರೋದು ದುಷ್ಟ ಕಹ ಉಪಾಯ ಸಹಕಾರಿ ಕಾರಣಂ ಅಸ್ಯೇತಿ ಉಪಾಯ ಯಾವ ಯಾವ ಸಹಕಾರಿ ಕಾರಣಗಳಿದ್ದುವು ಒಂದು ಕುಂಭಕಾರನಿಗೆ ಕುಂಬಾರನಿಗೆ ಚಕ್ರ ಇದೆ ಕೋಲಿದೆ ಭಗವಂತನಿಗೇನಿತ್ತು ಕಹ ಆಧಾರ ಅಧಿಕರಣ ಯಾವುದರ ಮೇಲೆ ನಿಂತು ಅಥವಾ ಯಾವುದರ ಮೇಲೆ ಕೂತು ಕಿಂ ಉಪಾದಾನಂ ಸಮವಾಯಿ ಕಾರಣಂ ಭುವನ ಭುವನಾಕಾರೇಣ ನಿಷ್ಪಾದ್ಯಂ ಅಸ್ಯ ಇತಿ ಭಾವ ಸಮವಾಯಿ ಕಾರಣ ಅಂದರೆ ಮಡಕೆಯೊಳಗೆ ಮಣ್ಣು ಸಮನ್ವಿತವಾಗಿದೆ ಎಲ್ಲಿ ನೋಡಿದ್ರು ಮಣ್ಣು ಮಣ್ಣಿಲ್ಲದೆ ಇದ್ರೆ ಮಡಕೆ ಇಲ್ಲ ಒಂದು ಮಡಕೆಯಲ್ಲಿ ಮಣ್ಣಿನ ಭಾಗವನ್ನು ಹಾಕಿಬಿಟ್ಟು ಮಡಕೆ ಇರಬೇಕು ಅಂತ ಹೇಳಿದ್ರೆ ಆಗಲ್ಲ ಅದು ಅದು ಸಮವಾಯಿ ಕಾರಣ ಬಟ್ಟೆಯಲ್ಲಿ ನೂಲು ಸಮವಾಯಿ ಕಾರಣ ಯಾಕೆಂದ್ರೆ ನೂಲನ್ನು ಬಿಚ್ಚುತ್ತಾ ಬಿಚ್ಚುತ್ತಾ ಬಿಚ್ಚುತ್ತಾ ಬಂದ್ರೆ ಬಟ್ಟೆ ಇರಲ್ಲ ಅದು ಸಮವಾಯಿ ಕಾರಣ ಉಪಾದಾನ ಅಂತಂದ್ರೆ ಸಮವಾಯಿ ಕಾರಣ ಯಾವುದು ಸಮವಾಯಿ ಕಾರಣವಿತ್ತು ಯಾವುದನ್ನು ಉಪಯೋಗಿಸಿ ಭುವನದ ಆಕಾರವನ್ನ ಕೊಟ್ಟ ಹೇಗೆ ಕುಂಬಾರನು ಮಣ್ಣನ್ನು ಉಪಯೋಗಿಸಿ ಕುಂಭದ ಆಕೃತಿಯನ್ನು ಕೊಟ್ಟನೋ ಆ ತರಹ ತ್ರಿಭುವನವನ್ನು ಮಾಡುವಾಗ ಯಾವುದನ್ನು ಉಪಯೋಗಿಸ ಸರ್ವತ್ರ ಕಿಂ ಶಬ್ದ ಆಕ್ಷೇಪೆ ಈ ಕಿಂ ಅಂತ ಕೇಳ್ತಾ ಇರೋದು ಆಕ್ಷೇಪವಾಗಿ ಅಂದರೆ ಓಹೋ ಯಾವುದಿತ್ತು ಎಲ್ಲಿ ಕೂತ ಅಂತೆಲ್ಲ ಕೇಳುವಾಗ ಅದು ಆಕ್ಷೇಪ ಇತಿ ಶಬ್ದ ಪ್ರಕಾರಾರ್ಥ ಈ ತರಹ ಅಂತ ಹೇಳಲಿಕ್ಕೆ ಇತಿಯನ್ನು ಉಪಯೋಗಿಸಿದ್ದಾರೆ ಶ್ಲೋಕದಲ್ಲಿದೆ ಅದು ಚ ಶಬ್ದ ಶಂಕಾಂತರ ಸಮುಚ್ಚಯಾರ್ಥ ಬರೀ ಇಷ್ಟು ಮಾತ್ರ ಅಲ್ಲ ಇಷ್ಟು ಮಾತ್ರ ಪ್ರಶ್ನೆಗಳಲ್ಲ ಈ ತರನ ಹಲವಾರು ಪ್ರಶ್ನೆಗಳನ್ನು ಎತ್ತಾರೆ ಕುತರ್ಕಿಗಳು ಕುಲಾಲಹ ಹಿ ಘಟಂ ಕುರ್ವನ್ ಸ್ವಶರೀರೇಣ ವ್ಯಾಪ್ರಿಯಮಾಣೇನ ಚೇಷ್ಟೆ ಅಂದರೆ ಪ್ರಯತ್ನ ಕುಂಭಕಾರ ತನ್ನ ದೇಹದ ವ್ಯಾಪಾರವನ್ನು ಉಪಯೋಗಿಸಿ ಚಕ್ರಭ್ರಮಣಾದಿ ಚೇಷ್ಟೆಯ ಚಕ್ರವನ್ನ ತಿರುಗಿಸುವಂತಹ ಕೆಲಸದಿಂದ ಸಲಿಲ ಸೂತ್ರಾದಿ ಉಪಾಯೇನ ನೀರು ನೂಲು ಇತ್ಯಾದಿ ನೂಲು ಏನಕ್ಕೆ ಅಂತಂದರೆ ಅದನ್ನು ಘಟ ಸರಿಯಾದ ನುಣುಪಾಗಿ ಬರಬೇಕು ಅಂತಂದರೆ ನೂಲನ್ನು ಉಪಯೋಗಿಸ್ಬೇಕು ಸಲಿಲಸೂತ್ರಾದಿ ಉಪಾಯೇನ ಚಕ್ರಾದೌ ಆಧಾರೇ ಚಕ್ರ ಭೂಮಿ ಇತ್ಯಾದಿ ಆಧಾರದ ಮೇಲೆ ಆಧಾರವನ್ನು ಇಟ್ಟುಕೊಂಡು ಅಂತ ಮೃದಂ ಉಪಾದಾನಂ ಮೃದಂ ಉಪಾದಾನಭೂತಾಂ ಘಟಾಕಾರಂ ಘಟಾಕಾರಾಂ ಕರೋತಿ ಉಪಾದಾನವನ್ನು ಮಣ್ಣನ್ನು ತಗೊಂಡು ಘಟದ ಆಕೃತಿಯನ್ನು ಪಡುತ್ತಾನೆ ಆ ತರಹ ಇನ್ನು ವಿದ್ಯಾ ಅಂತ ಪೂರುಪಕ್ಷದೋಂ ಪ್ರಶ್ನೆ ಏವಂ ಜಗತ್ಕರ್ತಾಪಿ ವಾಚ್ಯಃ ಜಗತ್ಕರ್ತೃವ ಗುಣಾ ಈತರಹ ಮಾಡುತ್ತಾನೆ ಅಂತಾದ್ರೆ ಮುಂದೆ ಇರೋದು ತಥಾಚ ಕುಲಾಲಾದಿ ವದ ಅನೀಶ್ವರಃ ಏವ ಹಿತ್ಯಭಿಕ್ತಾಯಃ ಹೀಗಾದ್ರೆ ಕುಂಭಕಾರನು ಹೇಗೆ ಅನೀಶ್ವರನು ಅದೇ ತರಹ ನಿಮ್ಮ ಈಶ್ವರನು ಕೂಡ ಅನೀಶ್ವರನು ಯಾಕೆ ಕುಂಭಕಾರನಿಗೆ ಮಣ್ಣು ಅವನೇನು ಮಣ್ಣನ್ನು ತಯಾರಿಸುವುದಿಲ್ಲ ಚಕ್ರವನ್ನ ಪ್ರಾಯ ಅವನೇನು ತಯಾರಿಸುವುದಿಲ್ಲ ಸೂತ್ರವನ್ನು ಅವನೇನು ತಯಾರಿಸುವುದಿಲ್ಲ ಮತ್ತೆ ಈ ಘಟವನ್ನು ಇನ್ನೊಬ್ಬನಿಗೋಸ್ಕರ ಮಾಡ್ತಾ ಇದ್ದಾನೆ ಅವನಿಗೂ ಉಪಯೋಗಿಸ್ಬೋದು ಬೇರೆ ವಿಷಯ ಆದರೆ ಮುಖ್ಯವಾಗಿ ಬೇರೆಯವ್ರಿಗೆ ಮಾಡ್ತಾ ಇರೋದು ಈ ಕಾರಣದಿಂದ ಅವನೇನು ಈಶ್ವರ ಅಲ್ಲ ಕುಂಬಾರನು ಹೇಗೋ ಆ ತರಹ ನಿಮ್ಮ ಈಶ್ವರನೂ ಕೂಡ ಈಶ್ವರನಲ್ಲ ಇನ್ನೊಬ್ಬರಿಗೋಸ್ಕರವೇ ತ್ರಿಭುವನವನ್ನು ಮಾಡ್ತಾ ಇದ್ದಾನೆ ಇದು ಇನ್ನೊಂದು ಹೇಳ್ತಾರೆ ಅನವಸ್ಥಾ ದೋಷ ಅಂತ ಹೀಗೇನಾದರೂ ಒಪ್ಕೊಂಡ್ಬಿಟ್ರೆ ಈ ಈಶ್ವರ ತ್ರಿಭುವನವನ್ನು ಇನ್ನೊಬ್ಬನಿಗೋಸ್ಕರ ಮಾಡ್ತಾ ಇದ್ದಾನೆ ಆ ಇನ್ನೊಬ್ಬ ಇನ್ನೊಬ್ಬನಿಗೋಸ್ಕರ ಇವನಿಂದ ಮಾಡಿಸ್ತಾ ಇದ್ದಾನೆ ಇತ್ಯಾದಿ ಇತ್ಯಾದಿ ಅದರ ಇನ್ಫೈನೈಟ್ ರಿಗ್ರೆಷನ್ ಅಂತ ಹೇಳ್ತಾರೆ ಅದು ನಿಲ್ಲೋದಿಲ್ಲ ಅನವಸ್ಥಾ ದೋಷ ಅಂತ ಅದು ಘಟಾದಿ तथा ಕುಲಾಲಾದಿವತ್ ಅನೀಶ್ವರ ಏವ ಇತ್ಯಭಿಪ್ರಾಯ ಘಟಾದಿ ದೃಷ್ಟಾಂತೇನ ಖಲು क्षित्यादेः ಸಕರ್ತೃಕತ್ವ ಸಾಧ್ಯತೆ ಈ ಕುಂಭಕಾರನ ಘಟದ ದೃಷ್ಟಾಂತ ಅಂದರೆ ಉದಾಹರಣೆಯನ್ನು ಕೊಟ್ಟು ಭೂಮಿಯು ಮಾಡಲ್ಪಟ್ಟಿದೆ ಅಂತನ್ನೋದನ್ನು ಸಾಧಿಸಬಹುದು ಹೇಗೆ ಒಬ್ಬ ಕುಂಬಾರ ಗಡಿಗೆಯನ್ನು ಮಾಡ್ತಾನೋ ಆ ತರಹ ಯಾರೋ ಒಬ್ಬರು ಲೋಕವನ್ನು ಮಾಡಿದ್ದಾರೆ ತ್ರಿಭುವನವನ್ನು ಮಾಡಿದ್ದಾರೆ ಅಂತ ಸಾ ಸಾಧ್ಯ ಆಗುತ್ತೆ ಹೇಳಲಿಕ್ಕೆ ತಥಾಚ ಘಟ ಘಟಾದಿಕರ್ತರಿ ಕರ್ತೃತ್ವ ಔಪಯಿಕಂ ದೃಷ್ಟಂ ಕ್ಷಿತ್ಯಾದಿ ಕರ್ತರ್ ಕರ್ತರ್ಯಪಿ ತಾವತ್ ಅವಶ್ಯಂ ಸ್ವೀಕರ್ತವ್ಯಂ ಘಟವನ್ನು ಮಾಡುವಂಥವನು ಯಾವುದ್ಯಾವುದೋ ವಸ್ತುಗಳ ಸಹಾಯವನ್ನು ತಗೊಳ್ತಾನಲ್ಲ ನಿಮ್ಮ ಈಶ್ವರನೂ ಕೂಡ ಭುವನಕರಣದಲ್ಲಿ ಭುವನವನ್ನು ಮಾಡುವುದರಲ್ಲಿ ಬೇರೆಯವರ ಸಹಾಯವನ್ನು ತಗೊಳ್ಳೇಬೇಕು ಅದಕ್ಕೆ ಅವನು ಈಶ್ವರ ಅಲ್ಲ ಈಶ್ವರ ಅಂದರೆ ಯಾರು ಸರ್ವಶಕ್ತ ಇಲ್ಲಿ ಈಶ್ವರ ಏನಲ್ಲ ಅಂತನ್ನೋದು ಕುತರ್ಕ ಅವಶ್ಯವಾಗಿ ನೀವು ಒಪ್ಪಬೇಕು ಇದನ್ನ ದೃಷ್ಟಾಂತಸ್ಯ ತುಲ್ಯತ್ವವಂತೆ ಕುಂಬಾರನ ದೃಷ್ಟಾಂತವನ್ನ ಭಗವಂತನಿಗೆ ಅನ್ವಯಿಸಿದ್ರೆ ನೀವು ಒಪ್ಪಬೇಕು ಇದನ್ನ ಯಾಕಂದ್ರೆ ಒಂದು ದೃಷ್ಟಾಂತದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಒಪ್ಪಬೇಕಾಗಿ ಬರುತ್ತೆ ತಥಾಚ ಉಭಯದ ಪಾಶ ರಜ್ಜು ಇಲ್ಲಿ ಹೋದರೂ ಸಿಕ್ಕಾಕೊಳ್ತಾನೆ ಆ ಕಡೆ ಹೋದರೂ ಸಿಕ್ಕಾಕೊಳ್ತಾನೆ ವಾದದಲ್ಲಿ ಇದನ್ನು ಹಾರ್ನ್ಸ್ ಆಫ್ ಎ ಡೈಲಮಾ ಅಂತ ಹೇಳ್ತಾರೆ ತರ್ಕದಲ್ಲಿ ಉಪಯೋಗಿಸುವಂಥ ಹೇಗೆ ಇದರಿಂದ ತಪ್ಪಿಸ್ಕೋಬೋದು ಅಂದರೆ ಫಾಲ್ಸ್ ಡೈಲಮ ಫಾಲ್ಸ್ ಡೈಲಮಾ ತರುವಂಥದ್ದು ಹೀಗೆ ಮಾಡಿದ್ರೂ ತಪ್ಪು ಹಾಗೆ ಮಾಡಿದ್ರೂ ತಪ್ಪು ಅಂತ ಎಷ್ಟೊಂದು ಸತಿ ಜನ ನಮಗೆ ಹೇಳಲಿಕ್ಕೆ ಬರ್ತಾರೆ ವಿಷಯ ಬೇರೆ ಇರುತ್ತೆ ಅದು ಹೇಗೆ ಮಾಡ್ತಾರೆ ನೋಡಿ ಏನಕ್ಕದು ಎರಡು ಕಡೆ ಸಿಗಾಕೊಳ್ತೀವಿ ಅಂತಂದರೆ ತದಂಗೀಕಾರಿ ಅಸ್ಮದಾದಿ ತುಲ್ಯತ್ವಾತ್ ಅನೀಶ್ವರತ್ವಂ ಇದನ್ನು ಒಪ್ಕೊಂಡ್ಬಿಟ್ರೆ ಈ ದೃಷ್ಟಾಂತವನ್ನು ಒಪ್ಕೊಂಡ್ಬಿಟ್ರೆ ನಮ್ಮ ತರಹವೇ ಈಶ್ವರನೂ ಕೂಡ ಅನೀಶ್ವರ ಈಶ್ವರ ಅಂತ ಹೇಳ್ದಂಗೆ ನಮ್ಮ ತರಹವೇ ನಮ್ಮ ತರಹವೇ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸಿ ಮಾಡ್ತಾನೆ ಇನ್ನೊಬ್ಬನಿಗೋಸ್ಕರ ಮಾಡ್ತಾ ಇದ್ದಾನೆ ಅಂತ ಒಪ್ಪದಂಗಾಗುತ್ತೆ ತದ್ ಅಲಂಗೀಕಾರ ಕರ್ತೃತ್ವ ಅನುಪಪತ್ಯ ಅಸ್ ಅಸಿದ್ಧ ಅಸಿದ್ಧಿ ಏವ ರೂಪ ಕುತರ್ಕ ಒಪ್ಪದೇ ಹೋದರೆ ಈ ದೃಷ್ಟಾಂತವನ್ನು ಒಪ್ಪದೇ ಹೋದರೆ ಏನಾಗುತ್ತೆ ಭೂಮಿ ಅಂತನ್ನೋದೊಂದಿದೆ ಮಾಡಲ್ಪಟ್ಟಿದೆ ಅಂತ ಒಪ್ಪಿದ್ದಾಯಿತು ಮಾಡಲ್ಪಟ್ಟಿದೆ ಮಾಡುವಂಥವನು ಇಲ್ಲ ಅಂತ ಹೇಳಿದಂಗಾಯಿತು ವಿರೋಧ ಬರುತ್ತೆ ಈ ಕುತರ್ಕವನ್ನು ಹೇಗೆ ತಪ್ಪಿಸ್ಕೊಳ್ತೀರಿ ಅದನ್ನ ಸಿದ್ಧಾಂತಂ ವದನ್ ಕುತರ್ಕಂ ವಿಷಿನಷ್ಟಿ ಸಿದ್ಧಾಂತವನ್ನು ಹೇಳ್ತಾ ಪೂರ್ವ ಪಕ್ಷವನ್ನ ಉತ್ತರ ಕೊಡ್ತಾ ಇದ್ದಾರೆ ಅನವಸರ ದುಸ್ಥ ಇದು ನಿನ್ನ ಬುದ್ಧಿಗೆ ಇಟ್ಕುವಂಥದ್ದಲ್ಲ ಇದು ಶ್ರುತಿಯ ಪ್ರಮಾಣ ಪ್ರಾಮಾಣ್ಯದಿಂದ ಸಿದ್ಧಿಯಾಗುವಂಥದ್ದು ಮುಂದೆ ಹೇಳ್ತಾರೆ ನಾಸ್ತಿ ಅವಸರ ಅವಕಾಶೋ ಅಸ್ಯ ಇತಿ ಅನವಸರ ಅತ ದುಸ್ಥಃ ದುಷ್ಟತ್ವೇನ ಸ್ಥಿತ ಈ ನೀನು ಹೇಳ್ತಾ ಇರುವಂತಹ ತರ್ಕ ಇಲ್ಲಿ ಒಪ್ಪುವಂಥದ್ದಲ್ಲ ನೀನು ಹೇಳ್ತಾ ಇರುವಂತಹ ದೃಷ್ಟಾಂತ ಇಲ್ಲಿ ಒಪ್ಪುವಂಥದ್ದಲ್ಲ ಆ ಕಾರಣದಿಂದ ನಿನ್ನ ತರ್ಕವು ದುಸ್ಥವಾಗಿದೆ ಒಪ್ಪಿಕೊಳ್ಳುವಂಥದ್ದಲ್ಲ ಯಾಕೆ ಮುಂದೆ ವಿಚಿತ್ರ ನಾನಾಶಕ್ತಿ ಮಾಯಾವಶೇನ ಸರ್ವನಿರ್ಮಾತರಿ ಸರ್ವತರ್ಕ ಅಗೋಚರಿ ತ್ವಯಿ ನಾಸ್ತಿ ಕುತರ್ಕಾವಸರ ಇತ್ಯರ್ಥ ಭಗವಂತ ನಾನಾ ಶಕ್ತಿಗಳನ್ನು ಉಳ್ಳಂಥವನು ಅವನ ಮಾಯೆ ಯಾರಿಗೂ ಎಟುಕುವುದಿಲ್ಲ ಎಷ್ಟೇ ತರ್ಕ ಮಾಡಿದರೂ ಎಟುಕುವುದಿಲ್ಲ ಅಂಥವರಿಗೆ ಯಾರಿಗೂ ಕೂಡ ಅಂತಹ ಭಗವಂತನ ವಿಷಯದಲ್ಲಿ ನಿನ್ನ ಕುತರ್ಕಕ್ಕೆ ಅವಕಾಶವಿಲ್ಲ ತಥಾಚೋಕ್ತಂ ಅಚಿಂತ್ಯಾ ಖಲು ಈ ಭಾವಾ ನ ತಾನ್ ತರ್ಕೇಣ ಯೋಜಯೇತ್ ಯಾವ ಅಚಿಂತ್ಯ ವಿಷಯಗಳು ಇವೆಯೋ ಅವುಗಳನ್ನು ತರ್ಕದಿಂದ ತಿಳಿಯಲಿಕ್ಕೆ ಪ್ರಯತ್ನ ಪಡಬೇಡ ಲೋಕಕ್ಕೆ ಈಶ್ವರ ಇದ್ದಾನೋ ಪುನರ್ಜನ್ಮ ಇದೆಯೋ ಇತ್ಯಾದಿ ಇತ್ಯಾದಿ ಇದನ್ನು ತರ್ಕದಿಂದ ಸಿದ್ಧ ಮಾಡುವಂಥದ್ದಲ್ಲ ವೇದದಿಂದ ತಿಳ್ಕೊಳ್ಳುವಂಥದ್ದು ನಚ ಕರ್ತರಿ ಯಾವತ್ ದೃಷ್ಟಂ ತಾವತ್ ಕ್ಷಿತ್ಯಾದಿ ಕರ್ತರಿಯಲ್ಲಿ ಸಾಧನೀಯಂ ನೀನು ಹೇಳಿದ್ದು ಘಟಕ್ಕೆ ಹೊಂದುತ್ತೆ ಲೋಕ ಲೋಕಕರಣೆಗೆ ತ್ರಿಭುವನಕರಣೆಗೆ ಒಪ್ಪುವಂಥದ್ದಲ್ಲ ನೀನು ಹೇಳ್ತಾರೋಂಥ ದೃಷ್ಟಾಂತ ಬರೀ ಲೌಕಿಕ ವಸ್ತುಗಳಿಗೆ ಸರಿ ಇದೆ ಅದನ್ನ ಹೋಗಿ ಈಶ್ವರನಿಗೆ ಅನ್ವಯಿಸಬೇಡ ವ್ಯಾಪ್ತಿವಿನ ಸಾಮಾನಾಧಿಕರಣ್ಯ ಮಾತ್ರಸ್ಯ ಅಸಾಧಕತ್ವಾತ್ ಇದು ಒಂಚೂರು ತರ್ಕದ ವಿಷಯ ತುಂಬ ಗಹನವಾಗಿ ನೋಡೋದೇನು ಬೇಕಿಲ್ಲ ನಾವು ಇರೋ ವಿಷಯ ಏನು ಅಂದರೆ ಇಲ್ಲಿ ಮನೆಯಲ್ಲಿ ಕಟ್ಟಿಗೆ ಉರಿಯುವಾಗ ಅಡಿಗೆ ಮನೆಯಲ್ಲಿ ಕಟ್ಟಿಗೆ ಉರಿಯುವಾಗ ಅವನಿಗೆ ಹೊಗೆ ಕಾಣಿಸ್ತು ಪರ್ವತದಲ್ಲಿ ಹೊಗೆ ನೋಡ್ದ ಅಗ್ನಿ ಇದೆ ಅಂತ ಹೇಳ್ದ ಅದಕ್ಕೋಸ್ಕರ ಹೋಗಿ ಒಬ್ಬ ಮೂರ್ಖ ಇಲ್ಲಿ ಅಡುಗೆ ಮನೆಯಲ್ಲಿ ಹೊಗೆ ಇದ್ದರೆ ಅಡುಗೆ ಮನೆಯಲ್ಲಿ ಏನೋ ತಯಾರಾಗ್ತಾ ಇದೆ ನಾನು ತಿನ್ಬಹುದು ಅಂತ ತಿಳ್ಕೊಳ್ತಾನಲ್ಲ ಹಾಗೆ ಹೋಗಿ ಅಲ್ಲಿ ಗುಡ್ಡದ ಮೇಲೆ ಹೊಗೆ ಕಾಣಿಸ್ತಾ ಇದೆ ನಾನು ಹೋಗಿ ಅಲ್ಲಿ ಊಟ ಮಾಡಬಹುದು ಅಂತ ಯಾರೂ ತಿಳ್ಕೊಳ್ಬಾರ್ದು ದೃಷ್ಟಾಂತ ಒಂದೇ ಇರಬಹುದು ಆದರೆ ದೃಷ್ಟಾಂತದ ಎಲ್ಲ ಅವಯವಗಳು ಒಂದೇ ತರಹ ಆಗಬೇಕು ಅಂತ ಇಲ್ಲ ಇಲ್ಲಿ ಕುಂಭಕಾರ ಅನೀಶ್ವರ ಅಲ್ಲಿ ಈಶ್ವರನೇ ಅದು ಈಶ್ವರ ಆಗುವಂಥದ್ದು ನಿನ್ನ ತರ್ಕದಿಂದಲ್ಲ ವೇದದಿಂದ ಅದನ್ನು ಹೇಳ್ತಾರೆ ಅನ್ಯಥಾ ಮಹಾನಸೆ ಮಹಾನಸ ಅಂದ್ರೆ ಮನೆ ಅಡುಗೆ ಮನೆ ಮಹಾನಸೆ ವ್ಯಾಪ್ತಿ ಗ್ರಹಣ ಸಮಯೇ ಏವ ವ್ಯಂಜನಾದಿಮತ್ವಂ ಅಪಿ ದೃಷ್ಟಮಿತಿ ಪರ್ವತಾದಾವಪಿ ತದನುಮಾನ ಸ್ಯಾತ್ ಪರ್ವತದಲ್ಲೂ ವ್ಯಂಜನಗಳು ನಾನು ತಿನ್ನುವಂತಹ ಸಾಂಬಾರು ಪಲ್ಯ ಎಲ್ಲ ಇರಬಹುದು ತಿಳ್ಕೊಳ್ಳೋಕೆ ಶುರು ಮಾಡ್ತಾನೆ ಹಾಗೆ ಮಾಡಬಾರದು ತಸ್ಮಾತ್ ಸಾಧರ್ಮ್ಯ ಸಮ ಜಾತಿ ಏಷ ಇದೊಂದು ತರ್ಕದ ಈ ಕುತರ್ಕಕ್ಕೆ ಒಂದು ಹೆಸರಿದೆ ಸಾಧರ್ಮ್ಯ ಸಮ ದೃಷ್ಟಾಂತದ ಎಲ್ಲ ಅವಯವಗಳು ಒಪ್ಪದೆ ಹೋದರೆ ಅದನ್ನ ಸಾಧರ್ಮ್ಯ ಸಮ ಅಂತ ಹೇಳ್ತಾರೆ ಜಾತಿ ಅಂತ ಸ್ವವ್ಯಾಘಾತಕತ್ವಾತ್ ಅನಂತರ ಇದಕ್ಕೇನು ನಾವು ಉತ್ತರ ಕೊಡೋದು ಬೇಕಿಲ್ಲ ಯಾಕೆಂದ್ರೆ ತನ್ನನ್ನು ತಾನು ನಾಶ ಮಾಡುತ್ತೆ ಆ ತರ್ಕ पराक्रान्तं ಚಾತ್ರ ಸೂರಿಭಿ ಇತ್ಯು ಉಪರಮ್ಯತೆ ಇದು ಈ ಕುತರ್ಕವನ್ನು ಅಲ್ಲಗಳೆಯಲಿಕ್ಕೆ ಪೂರ್ವ ಸೂರಿಗಳು ನನಗಿಂತ ಮಹಾತ್ಮರು ಸಾಕಷ್ಟು ಜನ ಬರೆದಿಟ್ಟಿದ್ದು ಹೇಳಿಟ್ಟಿದ್ದು ಸಾಕಷ್ಟಿದೆ ನಾನೇನು ಇದರಲ್ಲಿ ವಿಶೇಷವಾಗಿ ಹೇಳುವುದಿಲ್ಲ ಅಂತ ಹೇಳಿ ಈ ಐದನೆಯ ಶ್ಲೋಕದ ವ್ಯಾಖ್ಯಾನ ಮುಗಿಸಿದ್ದಾರೆ ಮಧುಸೂದನ ಸರಸ್ವತಿಗಳು ಇಲ್ಲಿ ವಿರಾಮ ಮಾಡೋಣ ನಾಡೋಣ ಎಲ್ಲರೂ ಸ್ವಸ್ತಿ ಓಂ ಶಾಂತ ಶಾಂತ ಶಾಂತಿ